ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಷೋಡಶೋಪಚಾರದಲ್ಲಿ ಕೊನೆಯದಾಗಿರ್ತಕ್ಕಂಥ ಬಾಹ್ಯ ಪೂಜೆಯ ಷೋಡಶೋಪಚಾರ ಪೂಜೆಯಲ್ಲಿ ನಮಸ್ಕಾರ ಅದನ್ನು ಇಲ್ಲಿ ಹೇಳ್ತಾರೆ ಮನವಚನ ಕಾಯಕ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪಕ ಒಂದೊಂದು ಹೇ ಕ್ಷಣಗರ್ಪಿಸುತ್ತಾ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಗಿದೆ ಮುಖ್ಯ ಪಾಮರ ಮರುಜರಿಗೆ ಪೇಳಿದರೆ ತಿಳಿಯದು ಬುದರಿಗಲ್ಲದಲೇ ಕಾಯಿಕ ವಾಚಿಕ ಮಾನಸಿಕ ಅಂಥೇಳಿ ಎಲ್ಲ ಕರ್ಮಗಳನ್ನು ಕೂಡ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ವಂದರು ಹೇ ಮೋದಿಸುತ್ತಲಿರು ಸತತ ಅಂತ ಪ್ರತಿಯೊಬ್ಬ ಜೀವಿಯು ಕಾಯಿಕ ವಾಚಿಕ ಮಾನಸಿಕ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾನೆ ಇಂದ್ರಿಯ ಗೋಲಕದಲ್ಲಿ ಮಂಚದ ಮೇಲೆ ವಿರಾಜಮಾನನಾಗಿರ್ತಕ್ಕಂಥ ಪರಮಾತ್ಮನಿಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ರಮಾರಮಣನಿಗೆ ಪ್ರದಕ್ಷಿಣೆಗಳು ಅಂತ ಸಮರ್ಪಣೆಯನ್ನು ಮಾಡಬೇಕು ಅಂತ ನಾವು ತ್ರಿಕರ್ಣದಿಂದ ಮಾಡ್ತಕ್ಕಂಥ ಎಲ್ಲ ವಿಷಯ ಪದಾರ್ಥಗಳ ಸಂಪಾದನೆಗಾಗಿ ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಅವುಗಳ ಉಪಭೋಗಕ್ಕಾಗಿ ಎಲ್ಲೂ ಕೂಡ ಪರಮಾತ್ಮನ ವಿಚಾರ ಅಥವಾ ಮೋಕ್ಷ ವಿಚಾರ ಇದ್ಯಾವುದೂ ನಮಗೆ ಸ್ಮರಣೆಗೆ ಬರೋದಿಲ್ಲ ಬಂದರೂ ಅಲ್ಲೋ ಇಲ್ಲೋ ಒಂದು ಸಲ ಮಿಂಚು ಹೊಳದಂತೆ ಪರಮಾತ್ಮನ ಸ್ಮರಣೆ ಬಂದು ಹೋಗ್ಬೋದಷ್ಟೇ ಅದು ಕ್ಷಣಕಾಲ ಅದಕ್ಕೆ ನಾವು ದುಃಖ ಪಡಬೇಕಾಗಿಲ್ಲ ನಮ್ಮ ಎಲ್ಲ ತ್ರಿಕರಣ ವ್ಯಾಪಾರಗಳನ್ನು ಕಾಯಿಕ ವಾಚಿಕ ಮಾನಸಿಕ ಆ ಎಲ್ಲ ವ್ಯಾಪಾರಗಳನ್ನು ಕೂಡ ನಮ್ಗೆ ಯಾವಾಗ ಸ್ಮರಣೆ ಬರುತ್ತೋ ಆವಾಗ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ ಮೋಕ್ಷಕ್ಕೆ ಅದೇ ಮುಖ್ಯ ಸಾಧನ ಅಂತ ತಿಳಿಸ್ತಾರೆ ವಿಷಯ ಪದಾರ್ಥಗಳು ತಮಗೆ ತಾಮಾಗಿ ನಮಗೆ ಪ್ರಾಪ್ತಿಯಾಗೋದು ಇಲ್ಲ ನಾವು ಪ್ರಯತ್ನಪಟ್ಟು ವಿಷಯ ಪದಾರ್ಥಗಳನ್ನು ಹುಡುಕೊಂಡು ಹೋದಾಗ ನಮ್ಗೆ ಅದಕ್ಕೆ ಸಿಗತ್ತೆ ವಿಷಯಕ್ಕೂ ವಸ್ತುಗಳಿಗೂ ಸನ್ನಿಕರ್ಷ ಆಗತ್ತೆ ಅಂತಾದರೆ ಅದೂ ಸಾಧ್ಯ ಇಲ್ಲ ಈ ಎರಡೂ ಪ್ರಕ್ರಿಯೆಗಳು ಕೂಡ ಭಗವಂತನ ಅಧೀನ ಯಮೈವೇಷ ಗುಣತೆ ತೇನ ಲಭ್ಯ ಅಂತ ಈ ವಿಷಯ ಪದಾರ್ಥಗಳು ನಮಗೆ ಪ್ರಾಪ್ತಿ ಆಗಬೇಕು ಅಂತಾದರೂ ಭಗವಂತನ ಅನುಗ್ರಹ ಇರಬೇಕು ಆ ವಿಷಯ ಪದಾರ್ಥಗಳ ಭೋಗ ಮಾಡುವ ಸಾಮರ್ಥ್ಯ ಅದನ್ನು ಯಾವ ರೀತಿಯಾಗಿ ಭೋಗ ಮಾಡಬೇಕು ಅನ್ನೋ ಜ್ಞಾನ ಇದೆಲ್ಲವೂ ಕೂಡ ಭಗವಂತನ ಅಧೀನವೇ ಆಗಿರ್ತಕ್ಕಂಥದ್ದು ನಮ್ಮ ತ್ರಿಕರಣಗಳಲ್ಲಿ ಕಾಯ ವಾಚ ಮನಸ ಭಗವಂತನೇ ತದ್ರೂಪ ತದಾಕಾರ ತತ್ ಶಬ್ದವಾಚ್ಯನಾಗಿ ಅಲ್ಲಿರ್ತಾನೆ ಭಗವದ್ ರೂಪಗಳು ಅಲ್ಲಿರ್ತಕ್ಕಂಥ ರೂಪಗಳು ಕೆಲವು ಸಲ ತಾವೇ ತಾವಾಗಿ ವಿಷಯ ಪದಾರ್ಥಗಳಲ್ಲಿರ್ತಕ್ಕಂಥ ತಮ್ಮ ಭಗವದ್ ರೂಪಗಳನ್ನು ಸೇರಿ ಒಂದಾಗಬಹುದು ಐಕ್ಯ ಆಗ್ಬೋದು ಹೇಗೆ ಅಂದರೆ ಎರಡು ದೀಪಗಳು ಸೇರಿ ಒಂದೇ ದೀಪ ಆದರೆ ಹೇಗೋ ಹಾಗೆ ಅಂತ ಭಗವಂತನ ರೂಪಗಳಲ್ಲಿ ಅಭೇದ ಚಿಂತನೆ ಜೊತೆಗೆ ನಾವು ಜೊತೆಯಾಗಿ ಅವಾಗ ಹೋಗೇ ಹೋಗ್ತೀವಿ ಯಾಕಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಗವಂತ ವಿಷಯ ಪದಾರ್ಥದಲ್ಲಿರ್ತಕ್ಕಂಥ ತನ್ನದೇ ರೂಪವನ್ನು ಹುಡುಕೊಂಡು ಹೊರಟಾಗ ನಾವು ಹೋಗಲೇಬೇಕು ನಾವು ಹೋಗದೆ ಅದರಿಂದ ದೂರ ಇರ್ತೀವಿ ಅನ್ನೋದು ಸರ್ವತಾ ಸಾಧ್ಯ ಇಲ್ಲ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ನಮ್ಮ ಜೊತೆಗೆ ಬರುತ್ತಲ್ವ ನಾವು ಇಲ್ಲಿಂದ ಅಲ್ಲಿಗೆ ಹೋದ್ವಿ ಅಂತಾದರೆ ನಾವು ಧರಿಸಿದ ಬಟ್ಟೆ ನಮ್ಮ ಜೊತೆಗೇ ಇರುತ್ತೆ ಹೊರತು ನಾವು ಧರಿಸಿದ ಬಟ್ಟೆ ನಮ್ಮಿಂದ ದೂರ ಹೋಗೋದು ಹೇಗೆ ಸಾಧ್ಯ ಇಲ್ವೋ ಹಾಗೆ ನಮ್ಮ ಇಂದ್ರಿಯಗಳಲ್ಲಿರ್ತಕ್ಕಂಥ ಭಗವಂತ ನಮ್ಮಿಂದ ದೂರ ಹೋಗೋದಾಗಲಿ ಅಥವಾ ಅವನನ್ನು ಬಿಟ್ಟು ನಾವು ದೂರ ಹೋಗೋದಾಗಲಿ ಸರ್ವತಾ ಸಾಧ್ಯ ಇಲ್ಲ ಆದ್ದರಿಂದ ಭಗವಂತ ನಮ್ಮ ತ್ರಿಕರಣಗಳಲ್ಲೂ ಇರ್ತಾನೆ ಆದ್ದರಿಂದ ಈ ವಿಷಯ ಸಂಪಾದನೆ ಮಾಡಿದ್ದ್ಯಾರು ಅಂದರೆ ಆ ಭಗವದ್ ರೂಪಗಳೇ ಭಗವಂತನೇ ನಮಗೆ ವಿಷಯ ಪದಾರ್ಥಗಳ ಸನ್ನಿಕರ್ಷವನ್ನು ಉಂಟು ಮಾಡಿದ್ದು ಸಂಪರ್ಕವನ್ನು ಉಂಟು ಮಾಡಿದ್ದು ಆ ವಿಷಯ ಪದಾರ್ಥಗಳ ಒಳಗೆ ಇದ್ದಿದ್ದು ಭಗವಂತನ ರೂಪಗಳೇ ನಮ್ಮ ತ್ರಿಕರಣ ವೃತ್ತಿ ನಮ್ಮ ಜೊತೆಗೆ ಇದೆ ಅಷ್ಟೇ ಅದು ಕೇವಲ ಭಗವಂತನ ಅಧೀನದಲ್ಲೇ ನಡೆಯುವಂಥದ್ದು ನಮ್ಮ ಮನಸ್ಸು ವಿಷಯ ಪದಾರ್ಥಗಳ ಜೊತೆಗೇ ಸುತ್ತಾ ಇದೆ ಅಂತಾದರೆ ಅದೇ ಒಂದು ಪ್ರದಕ್ಷಿಣೆ ಅಂತ ಭಗವಂತನಿಗೆ ಅರ್ಪಣೆ ಮಾಡೋದು ಯಾಕಂದರೆ ನಮ್ಮ ಮನಸ್ಸು ಜಡ ಮನದಲ್ಲಿ ತಾನಿದ್ದು ಮನವೆಂದೆನಿಸಿ ಕೊಂಬನೋ ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಅಂತ ಹಿಂದೆ ತಿಳಿಸಿದ್ದಾರೆ ಆದ್ದರಿಂದ ಮನಸ್ಸಿನಲ್ಲಿ ಮನ ಅನ್ನೋ ಹೆಸರಿನಿಂದ ಇದ್ದು ಭಗವಂತನೇ ವಿಷಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಆಗುವಂತೆ ಮಾಡಿ ಆ ವಿಷಯ ಪದಾರ್ಥಗಳ ಸುತ್ತ ನಮ್ಮ ಮನಸ್ಸು ಸುತ್ತುತ್ತಾ ಇದೆ ಅದನ್ನು ಬಯಸ್ತಾ ಇದೆ ಅಂತಾದರೆ ಅಲ್ಲಿರುವ ಭಗವದ್ ರೂಪಕ್ಕೂ ಈ ಮನಸ್ಸಿನಲ್ಲಿರ್ತಕ್ಕಂಥ ಭಗವದ್ ರೂಪಕ್ಕೂ ಅಭಿಮುಖೀಕರಣ ಆಗಿದ್ದು ಭಗವಂತನ ಅಧೀನದಿಂದನೇ ಹೊರತು ನಮ್ಮಿಂದ ಅಲ್ಲ ಆದ್ದರಿಂದ ಅದನ್ನೇ ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರ ಅಂತ ಇತ್ಯಾದಿಯಾಗಿ ನಾವು ಅರ್ಪಣೆ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ಸ್ವೀಕಾರ ಮಾಡಿ ಅದೇ ಮೋಕ್ಷ ಸಾಧನೆ ಅಂತ ಅನುಗ್ರಹವನ್ನು ಮಾಡ್ತಾನೆ ಭಕ್ತಿಯುತವಾಗಿ ನಮಸ್ಕಾರಕ್ಕೆ ಇಷ್ಟು ಅನುಸಂಧಾನ ಮಾಡಿದ್ರೆ ತಿಳಿಸ್ತಾರೆ ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮೋ ದಶಾಶ್ವಮೇಧಿ ಅವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮ ನ ಪುನರ್ಭವಾಯ ಅಂತ ಹತ್ತು ಅಶ್ವಮೇಧ ಯಾಗಗಳನ್ನು ಮಾಡಿ ಒಂದು ಅವಭೃತವ ಸ್ಥಾನವನ್ನು ಮಾಡಿದರೆ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ ಸ್ವರ್ಗಾದಿ ಲೋಕದಲ್ಲಿ ಸುಖ ಇದ್ದರೂ ಕೂಡ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಅಂತ ಭೂಲೋಕಕ್ಕೆ ಹಿಂದಿರುಗಿ ಬರುವಂತಹ ಭಯ ಇದೆ ಆದರೆ ಭಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡಿದ್ರೆ ನ ಪುನರ್ಭವಾಯ ಹತ್ತು ಅಶ್ವಮೇಧ ಯಾಗಗಳನ್ನು ಮಾಡಿದರೂ ವಾಪಸ್ ಭೂಮಿಗೆ ಪುಣ್ಯ ವಿಶೇಷ ತೀರಿದ ನಂತರ ಬರ್ತಾನೆ ಆದರೆ ಭಕ್ತಿಯಿಂದ ನಿಷ್ಕಲ್ಮಶವಾಗಿ ಪರಮಾತ್ಮನಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ತ್ರಿಕರಣಪೂರ್ವಕ ಕಾಯ ವಾಚ ಮನಸ ಮಾಡಿದರೆ ಪುನರ್ಜನ್ಮ ಇಲ್ಲ ಅಂದರೆ ಶಾಶ್ವತ ಸುಖರೂಪವಾದ ಪುನರಾವೃತ್ತಿ ರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವೇ ಫಲ ಅಂತ ಆದ್ದರಿಂದ ಪರಮಾತ್ಮನಿಗೆ ಈ ಪ್ರದಕ್ಷಿಣೆ ನಮಸ್ಕಾರ ಅಂತ ಈ ವಿಷಯ ಪದಾರ್ಥಗಳ ಭೋಗವನ್ನು ಮಾಡುವಾಗ ಮನಸ್ಸು ವಿಷಯ ಪದಾರ್ಥಗಳಲ್ಲೇ ಚಿಂತನೆ ಮಾಡ್ತಾ ಇದೆ ವಿಷಯ ಪದಾರ್ಥದ ಭೋಗಕ್ಕೆ ಹಂಬಲಿಸ್ತಾ ಇದೆ ಅಂದರೆ ಅದೂ ಕೂಡ ಭಗವಂತನ ದೀನದಿಂದನೇ ಆಯಾ ಜೀವನ ಸ್ವರೂಪ ಯೋಗ್ಯತೆಯಂತೆ ಭಗವಂತ ನಡೆಸ್ತಾನೆ ಅಂತ ಈ ರೀತಿಯಾಗಿ ಅದನ್ನೇ ಪ್ರದಕ್ಷಿಣೆ ನಮಸ್ಕಾರ ಅಂತ ಚಿಂತನೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ನಮಗೊಂದು ಸಂಶಯ ಶೋಷೋಪಚಾರ ಪೂಜೆಯನ್ನು ಹೇಳಿದಾಗ ಅಲ್ಲಿ ಪ್ರದಕ್ಷಿಣೆ ಏನು ಹೇಳಿಲ್ಲ ಬರೀ ನಮಸ್ಕಾರವನ್ನು ಮಾತ್ರ ಹೇಳಿರ್ತಕ್ಕಂಥದ್ದು ಅಂತ ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಪುನರಾಚಮನ ಇತ್ಯಾದಿ ಎಲ್ಲ ಹೇಳಿ ಕೊನೆಗೆ ನಮಸ್ಕಾರ ಅಂತ ಇಷ್ಟೇ ಹೇಳಿರೋದೇ ಹೊರತು ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳಿಲ್ಲ ಅದೇ ರೀತಿಯಾಗಿ ಷೋಡಶೋಪಚಾರದ ಪೂಜೆಯಲ್ಲಿ ಮಂಗಳಾರತಿಯನ್ನು ಹೇಳಿಲ್ಲ ದೀಪ ಅಂತ ಹೇಳಿದರೆ ಅದರಲ್ಲಿ ಧೂಪಾರತಿ ಏಕಾರತಿ ಮಂಗಳಾರತಿ ನಾನಾ ವಿಧ ಆರತಿ ಎಲ್ಲವನ್ನು ಹೇಗೆ ಹೇಳಿದ್ರು ಅದೇ ರೀತಿಯಾಗಿ ನಮಸ್ಕಾರ ಅಂದರೆ ಉಪಲಕ್ಷಣ ಪ್ರದಕ್ಷಿಣೆ ಅಂತಲೂ ಸೇರಿಸ್ಕೋಬೇಕು ಅಂತ ಈ ಪ್ರದಕ್ಷಿಣೆ ಕೊನೆಗೆ ಅಂತಲ್ಲ ಒಂದೊಂದು ವಸ್ತ್ರ ಅಥವಾ ಪುಷ್ಪ ಗಂಧ ಎಲ್ಲ ಹೇಳಬೇಕಾದ್ರೂ ಕೂಡ ಗಂಧಂ ಸಮರ್ಪಯಾಮಿ ಅಂತ ಹೇಳಬೇಕಾದ್ರೆ ಸ ಎಲ್ಲ ಸಂದರ್ಭದಲ್ಲೂ ಕೂಡ ನಮಸ್ಕಾರ ಇದು ನಿನಗೆ ನಮಸ್ಕಾರ ಅಂತ ಓಂ ನಮೋ ನಾರಾಯಣಾಯ ಇದಮರ್ಘ್ಯಂ ಆಚಮನೀಯಂ ಎಲ್ಲ ಸಮರ್ಪಯಾಮಿ ಅಂತ ಹೇಳಬೇಕಾದ್ರೆ ಓಂ ನಮೋ ನಾರಾಯಣಾಯ ಅಂತ ಪ್ರತಿ ಸಲನೂ ನಮಸ್ಕಾರ ಅಂತ ಹೇಳೋದಿದ್ದೇ ಇದೆ ಹಾಗೆ ನಮಸ್ಕಾರ ಪೂರ್ವಕವಾಗೇ ಪರಮಾತ್ಮನಿಗೆ ಸಮಸ್ತ ಉಪಚಾರಗಳನ್ನು ಕೂಡ ಅರ್ಪಣೆಯನ್ನು ಮಾಡಬೇಕು ಸುಮಧ್ವ ವಿಜಯ ಉಲ್ಲೇಖ ಮಾಡ್ತಾ ಇದೆ ಶ್ರೀಮದಾಚಾರ್ಯರು ಪ್ರತಿನಿತ್ಯ ಆರು ರೀತಿಯಾಗಿರ್ತಕ್ಕಂಥ ಅನೂಪಚಾರಗಳನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ರು ಮುಖವಾಸಶ್ಚ ತಾಂಬೂಲಂ ದರ್ಪಣಂ ಚಾಮರೆ ಪಾದುಕೆ ಚೇತಿ ವಿಘ್ನೇಯ ಉಪಚಾರಾಹ ಪರೇ ಬುಧೈಹಿ ಅಂಥೇಳಿ ತಾಂಬೂಲ ದರ್ಪಣ ಛತ್ರ ಚಾಮರ ಪಾದುಕೆ ಈ ಎಲ್ಲವೂ ಕೂಡ ಆ ಷೋಡಶೋಪಚಾರ ಪೂಜೆಯಲ್ಲಿ ಹೇಳದೇ ಇದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಅನೂಪಚಾರ ಅಂಥೇಳಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಿದ್ರು ಆ ಹೇಗೆ ಜ್ಞಾನಿಗಳೆಲ್ಲ ಅರ್ಪಣೆಯನ್ನು ಮಾಡ್ತಾಯಿದ್ರು ಅದೇ ರೀತಿಯಾಗಿ ನೀನು ಕೂಡ ಸರ್ವತ್ರ ವ್ಯಾಪಕ ವನರ್ಹೇಕ್ಷಣನಿಗೆ ಅರ್ಪಿಸುತ್ತಾ ನೀ ಮಾಡ್ತಕ್ಕಂಥ ಪ್ರಾತ ಕಾಲದಿಂದ ರಾತ್ರಿ ತನಕ ಏನೆಲ್ಲ ಶುಭ ಅಶುಭ ಕರ್ಮಗಳನ್ನು ಮಾಡ್ತೀಯೋ ಆ ಎಲ್ಲ ಕರ್ಮಗಳನ್ನು ಕೂಡ ವನರ್ಹೇಕ್ಷಣನಿಗೆ ಅರ್ಪಿಸುತ್ತಾ ಭಗವಂತನಿಗೆ ಅನಂತ ರೂಪಗಳು ಅನಂತ ನಾಮಗಳು ಇದ್ದರೂ ಕೂಡ ಇಲ್ಲಿ ಕಮಲದಂತೆ ಕಣ್ಣುಳ್ಳ ವನರುಹ ವನ ಅಂದರೆ ನೀರು ವನರುಹ ಅಂದರೆ ಕಮಲ ವನರುಹ ಅಂದರೆ ಕಮಲದಂಥ ಕಣ್ಣುಳ್ಳ ಈ ಕ್ಷಣ ವನರುಹ ಈ ಕ್ಷಣ ಅವನಿಗೆ ಅರ್ಪಿಸು ಅಂಥೇಳಿ ಯಾಕೆ ಈ ರೀತಿಯಾಗಿ ಹೇಳಿದರು ಅಂದರೆ ಪರಮಾತ್ಮ ಅನಂತ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿ ನಿಂತ ಕರ್ಮ ಮಾಡಿಸುವಾಗಲಿ ಅನಂತ ಜೀವರಿಂದ ದ್ವಂದ್ವ ಕರ್ಮವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಾಗಲಿ ನಿರ್ಲೇಪ ನಿರ್ಲಿಪ್ತನೇ ಆಗಿರ್ತಾನೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಮನರಹೇ ಕ್ಷಣಗೆ ಅರ್ಪಿಸುತ್ತಾ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೋ ಸಕಲ ಸಾಧನೊಳಗಿದ್ದು ಮುಖ್ಯ ಪಾಮರ ಮನುಜರಿಗೆ ಹೇಳಿದರೆ ತಿಳಿಯದು ಬುಧರಿಗಲ್ಲದಲ್ಲೇ ಅಂಥೇಳಿ ಈ ರೀತಿಯಾಗಿ ಅರ್ಪಣೆ ಮಾಡಿ ಅದರಿಂದ ಸಂತೋಷವನ್ನು ಹೊಂದೋ ಬಾಹ್ಯ ಪೂಜೆಯಲ್ಲಿ ನಾವು ಅರ್ಪಣೆ ಮಾಡೋ ಸಂದರ್ಭದಲ್ಲಿ ಅದನ್ನು ನೋಡಿ ಸಂತೋಷ ಪಡಲಿಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಹಿಂದೆ ಭೋಜನ ಪ್ರಕರಣದಲ್ಲಿ ಹೇಳಬೇಕಾದ್ರೆ ಕಪಿಲ ಕಣ್ಣಿನಲ್ಲಿ ಇರ್ತಾನೆ ಆದ್ದರಿಂದ ನೋಡಿದರೆ ಅದು ಮೀಸಲು ಅಳೆದು ಹೋದಂಗೆ ಆಯಿತು ಅದರಿಂದ ಅದೇ ನೈವೇದ್ಯ ಅಂತ ಆಗೋಗುತ್ತೆ ಅದರಿಂದ ತಾನು ವಸ್ತ್ರವನ್ನು ಆಚ್ಛಾದನೆ ಮಾಡಿಕೊಂಡು ಮುಖಕ್ಕೆ ವಸ್ತ್ರವನ್ನು ಹಾಕ್ಕೊಂಡು ಆಮೇಲೆ ನೈವೇದ್ಯ ಪದಾರ್ಥಗಳಿಗೂ ಕೂಡ ವಸ್ತ್ರವನ್ನು ಮುಚ್ಚಿಕೊಂಡೇ ತರಬೇಕು ಅಂತ ಈ ರೀತಿಯಲ್ಲಿ ಅಲ್ಲಿ ಹೇಳಿದೆ ಆದ್ದರಿಂದ ಈ ಬಾಹ್ಯ ಪೂಜೆಯಲ್ಲಿ ಮಾಡದಂತೆ ಇಲ್ಲ ಇಲ್ಲಿ ಅರ್ಪಿಸುತ್ತ ಮೋದಿಸುತ್ತಲಿರು ಅಂಥೇಳಿ ಮಾನಸ ಪೂಜೆಯಲ್ಲಿ ಯಾವುದೇ ನಿರ್ಬಂಧ ಅನ್ನೋದಿಲ್ಲ ಆ ರೀತಿಯಾಗಿ ನೀನು ಅರ್ಪಣೆಯನ್ನು ಮಾಡು ಅನುಭವಕ್ಕೆ ತಂದುಕೋ ಪಂಚೇಂದ್ರಿಯಗಳಿಂದ ವಿಷಯ ಪದಾರ್ಥಗಳನ್ನು ನಾವು ಅನುಭವಿಸ್ತಾ ಇರೋದು ನಮ್ಮ ಅನುಭವಕ್ಕೆ ಕಂಡಿದೆ ಕಣ್ಣಿನಿಂದ ನೋಡ್ತೀವಿ ಅಂತ ಗೊತ್ತಿದೆ ಕಿವಿಯಿಂದ ಕೇಳ್ತೀವಿ ಅಂತ ಗೊತ್ತಿದೆ ಈ ರೀತಿಯಾಗಿ ಆಯಾ ಇಂದ್ರಿಯಗಳಿಂದ ಏನು ಕಾರ್ಯವನ್ನು ಮಾಡ್ತೀವಿ ಅಂತ ಅದು ನಮ್ಮ ಅನುಭವಕ್ಕೆ ಬಂದಿದೆ ಈ ಅನುಭವವನ್ನು ತಂದುಕೊಟ್ಟವನು ಯಾರು ಅಂದರೆ ನಮ್ಮೊಳಗೆ ಕೂತು ಸ್ವರೂಪ ಆನಂದವನ್ನು ತಾನು ಸ್ವಾಕ್ಯರಸವನ್ನು ಉಣ್ತಾ ಇದ್ದಾನಲ್ಲ ಆ ಬಿಂಬರೂಪಿಯಿಂದ ನಮಗೆ ಅನುಭವ ಗೋಚರ ಆಗಿದೆ ಹೊರತು ಇಲ್ಲದೆ ಇದ್ರೆ ಇಲ್ಲ ಇದನ್ನು ಪಾಮರ ಮನುಷ್ಯರಿಗೆ ಹೇಳಿದರೆ ನಿರಾಧಾರ ಇದೆಲ್ಲ ಕಪೋಲ ಕಲ್ಪಿತ ಅಂತ ಹೇಳ್ತಾರೆ ಯಾಕೆಂದರೆ ಅವರಿಗೆ ಅನುಭವಕ್ಕೆ ಬಂದಿಲ್ಲ ಒಳಗೊಬ್ಬ ಭಗವಂತ ಇದ್ದಾನೆ ಅವನು ವಿಷಯ ಪದಾರ್ಥಗಳ ಭೋಗ ಮಾಡಿದರೆ ಕಣ್ಣಿನಿಂದ ನೋಡೋದಿರ್ಬೋದು ಕಿವಿಯಿಂದ ಕೇಳೋದಿರ್ಬೋದು ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಭೋಗಾದಿಗಳನ್ನು ಮಾಡದೇ ಇದ್ದರೆ ಜೀವ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವನ ಮನಸ್ಸೇ ನಿಷ್ಕ್ರಿಯವಾಗಿ ಇದೆ ಜಡದ ಭೂತವಾಗಿರ್ತಕ್ಕಂಥ ಮನಸ್ಸು ಆ ಇಂದ್ರಿಯಗಳಿಗೆ ಚೈತನ್ಯ ಬರಬೇಕು ಆದರೆ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದು ಪರಮ ಚೈತನ್ಯನಾಗಿರ್ತಕ್ಕಂಥ ಅವನೇ ಚೈತನ್ಯವನ್ನು ತಂದು ಕೊಡ್ತಕ್ಕಂಥವನು ಸಕಲ ಸಾಧನಗಳೊಳಗೆ ಇದೇ ಮುಖ್ಯ ಅಂತ ಸಾಧನಗಳನ್ನು ಶಾಸ್ತ್ರ ಬೇಕಾದಷ್ಟು ಹೇಳ್ತಾ ಇದೆ ತೀರ್ಥಯಾತ್ರೆ ಉಪವಾಸ ವ್ರತಗಳು ಸಮಾಜ ಸೇವೆ ದೇವತಾರಾಧನೆ ಹೀಗೆ ಬೇಕಾದಷ್ಟು ಇದ್ದರೂ ಕೂಡ ಅದರೊಳಗೆ ಈ ಅನುಸಂಧಾನ ಅಂತ ಏನಿದೆಯಲ್ಲ ಅದೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಕರ್ಮದಿಂದ ಅಂತಃಕರಣ ಶುದ್ಧಿಯಾಗಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗಿ ತತ್ವಜ್ಞಾನ ದ್ವಾರ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗತ್ತೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂಥೇಳಿ ಈ ವಿಷಯ ಪದಾರ್ಥಗಳ ಭೋಗ ಎಲ್ಲ ನಮಗಾಗಿ ನಾವು ಮಾಡ್ತಿದ್ದೀವಿ ಅನ್ನೋ ತಪ್ಪು ಕಲ್ಪನೆಯಿಂದ ಮನಸ್ಸನ್ನು ದೂರ ಮಾಡಿಕೊಂಡು ಅಂತಃಕರಣ ಶುದ್ಧಿ ಆಗಬೇಕು ಅಂತಾದರೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ತೀರ್ಥಯಾತ್ರೆ ಉಪವಾಸ ವ್ರತ ಇತ್ಯಾದಿ ಎಲ್ಲವೂ ಕೂಡ ಹೇಳಿರುವಂಥದ್ದು ಶಾಸ್ತ್ರ ಎಲ್ಲವೂ ಕೂಡ ಪಾವನಾನಿ ಮನೀಷಣ ಮನುಷ್ಯನ ಜೀವನ ಅಂತಃಕರಣವನ್ನು ಶುದ್ಧ ಮಾಡ್ತಕ್ಕಂಥದ್ದು ಆದರೆ ಭಗವಂತನೇ ಅನಂತ ರೂಪಗಳಿಂದ ನನ್ನೊಳಗೆ ನಿಂತು ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ ಅನ್ನೋದು ಮಾನಸ ಪೂಜೆಯಿಂದ ಮಾತ್ರ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಈ ಮಾನಸ ಪೂಜೆ ಅಥವಾ ಅಂತರ ಪೂಜೆಯನ್ನು ಸ್ವಾಭಾವಿಕವಾಗಿ ನಡೆಸುವಂತೆ ಯಾವಾಗ ಆಗತ್ತೋ ಭಾರಿ ಪ್ರಯತ್ನ ಮಾಡಿದೆ ಸ್ವಾಭಾವಿಕವಾಗಿ ಆ ಚಿಂತನೆ ಬರುತ್ತೋ ಆಗ ಮೋಕ್ಷ ಅನ್ನೋದು ಕರಗತ ಆಗತ್ತೆ ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ ಇದನ್ನು ಇಂಥ ರಹಸ್ಯವಾಗಿರ್ತಕ್ಕಂಥ ಪ್ರಮೇಯವನ್ನು ಪಾಮರ ಮನುಷ್ಯರಿಗೆ ಪೇಳಿದರೆ ತಿಳಿಯದು ಬುಧರಿಗಲ್ಲದಲೇ ಮಾನಸ ಪೂಜೆಯ ಬಗ್ಗೆ ಬುಧರಿಗೆ ಅಂದರೆ ಕೇಳದೆ ತಿಳ್ಕೊಳ್ಳುವಂತಹ ಯೋಗ್ಯತೆ ಅರ್ಹತೆ ಇರ್ತಕ್ಕಂಥ ಜಿಜ್ಞಾಸುಗಳಿಗೆ ಮಾತ್ರ ಇದನ್ನು ಹೇಳಬೇಕು ಪಾಮರರಿಗೆ ಅಲ್ಲ ಪಾಮರರು ಅಂದರೆ ಬರೀ ಪಾಮರರಲ್ಲ ತಾವು ಪಾಮರನು ಅಂತಲೂ ಗೊತ್ತಿಲ್ಲದೆ ಇದ್ದರು ಇರ್ತಾರಲ್ಲ ಅಂತಹವರ ಬಗ್ಗೆ ಪರಮಾತ್ಮನ ಈ ಅಚಿಂತ್ಯ ಅದ್ಭುತ ಮಹಿಮೆಯನ್ನು ಹೇಳಲಿಕ್ಕೆ ಹೋಗಬಾರ್ದು ಯಾಕಂದರೆ ಎಷ್ಟು ಹೇಳಿದರೂ ಕೂಡ ಅವರು ಒಪ್ಪಲಿಕ್ಕೆ ತಯಾರಿಲ್ಲದೆ ಇರತಕ್ಕಂಥ ವರ್ಗದವರವರು ಇಂತಹವರಿಗೆ ಹೇಳಿ ಫಲ ಇಲ್ಲ ತಾವು ಪಾಮರ ಅನ್ನೋದನ್ನು ಒಪ್ಪಿ ಜಿಜ್ಞಾಸೆಯಿಂದ ಪ್ರಶ್ನೋತ್ತರಗಳ ಮೂಲಕ ಅದನ್ನು ತಿಳ್ಕೊತೀನಿ ಅಂತ ಜಿಜ್ಞಾಸ ಏವ ಕರ್ತವ್ಯ ಅಂತ ಶಾಸ್ತ್ರ ತಿಳಿಸಿದಂತೆ ತನ್ನ ಸಂಶಯಗಳಿಂದ ಪರಿಹಾರವನ್ನು ಪ್ರಶ್ನೋತ್ತರದ ಮೂಲಕ ತಿಳ್ಕೊತೀನಿ ಅಂತ ಯಾರು ಅಪೇಕ್ಷೆ ಪಡ್ತಾನೋ ಅಂತಹ ವ್ಯಕ್ತಿಗೆ ಭಗವಂತನ ಅಚಿಂತ್ಯದ್ಭುತ ಮಹಿಮೆಗಳ ದರ್ಶನ ಮಾಡಿಸಿದ್ರೆ ತಪ್ಪಿಲ್ಲ ಆದ್ದರಿಂದ ಇದೇ ಅಂತರಂಗ ಸಾಧನ ಅಂತ ಈ ರೀತಿಯಾಗಿ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಅಷ್ಟು